ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಅಲ್ ಅಲ್ಕೋರ್ಯ ಚು ಮಲ್ಕಾರ್ಯ ಮಹಾದುರಂತ ಏನದು ಮಹಾದುರಂತ ವಮ ವರೋ ಕೆಮಲ್ಕರ್ಯ ಆ ಮಹಾದುರಂತವೇನೆಂದು ದುರಂತವೇನೆಂದು ನಿಮಗೇನು ಗೊತ್ತು ಯೋಮಯ ಕೂನು ಕೆಲ್ ಕಿ ನದು ಸೂ ಅಂದು ಜನರು ಚದರಿದ ಹಾತೆಗಳಂತಾಗುವರು ಮತ್ತು ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತಾಗಿ ಬಿಡುವುದು ತರುವಾಯ ಯಾರ ತೂಕದ ತಟ್ಟೆಗಳು ಭಾರವಾಗಿರುವೋ ಅವನು ಮನೋಹರವಾದ ಸುಖ ಭೋಗದಲ್ಲಿರುವನು وأما من خفت موازينه فأمه هاوية ಮತ್ತು ಯಾರ ತೂಕದ ತಟ್ಟೆಗಳು ಹಗುರವಾಗಿರುವೋ ಅವನ ನಿವಾಸವು ಆಳವಾದ ಹೊಂಡವಾಗಿರುವುದು وما أدراك ما هي ಅದೇನೆಂದು ನಿಮಗೇನು ಗೊತ್ತು نار حامية ದಗದಗಿಸುವ ಅಗ್ನಿಯದು